ಹಾಲು ಮೊಸರು ಬೆಣ್ಣೆ ತುಪ್ಪ ಸಕ್ಕರೆಯೋ ಜೇನು ತುಪ್ಪ ಚೂತದಳಿಂಬೆ ವೃಕ್ಷ ಫಲರ ಗಂಗಳು ಖರ್ಜೂರ ದ್ರಾಕ್ಷಿ ಏಲಕ್ಕಿ ಕದಳಿ ಪಂಚಾಮೃತಗಳಿಂದ ಕವ ಮಾಡಿ ನೋಡಬೇಕು ಪಂಚಾಮೃತಗಳಿಂದ ದೇವರಿಗಭಿಷೇಕವ ಮಾಡಿ ನೋಡಬೇಕು ದೇವ ಕಾಶಿ ವಿಶ್ವೇಶ್ವರನ ಸೋಮವಾರದ ಅಭಿಷೇಕವನು ಅನ್ನಪೂರ್ಣ ಅರಿಶಿನ ಸೇವೆ ನೋಡುವ ಬನ್ನಿ ನೋಡುವ ಬನ್ನಿ ದೇವ ಕಾಶಿ ವಿಶ್ವೇಶ್ವರನ ಸೋಮವಾರದ ಅಭಿಷೇಕವನ್ನು ಅನ್ನಪೂರ್ಣ ಅರಿಶಿನ ಸೇವೆ ನೋಡುವ ಬನ್ನಿ ನೋಡುವ ಬನ್ನಿ ತಾಳ ಮದ್ದಳ ಮೇಳ ಮುರಳಿ ನಾರೆ ಹೊಳೆವೋ ಶಂಕ ಧ್ವನಿಗಳಿಂದ ಶಸ್ತ್ರಿಗಳಿಂದ ಚೆಲುವ ಕಾಮರಗಳಿಂದ ಭಕ್ತ ಜನರ ಭಜನೆಯಿಂದ ಹರ ಹರ ಶಿವ ಶಿವ ಎಂದು ಪೂಜೆ ಮಾಡಿ ನೋಡಬೇಕು ಶಾಸ್ತ್ರ ಬಿಲ್ವೆ ತುಂಬೆ ಓ ಪದ್ಮ ಪುಷ್ಪ ಪಾರಿಜಾತ ಮರುಗ ಮಲ್ಲಿಗೆ ಜಾಜಿ ಸುರಗಿ ಪರಿ ಪರಿ ವಿಧ ಪುಷ್ಪಗಳಿಂದ ಧೂಪ ದೀಪ ನೈವೇದ್ಯ ನೀಲಾಂಜನ ಮಂತ್ರ ಪುಷ್ಪದಿಂದ ಪೂಜೆ ಮಾಡಿ ನೋಡಬೇಕು ಪೂಜೆ ಮಾಡಿ ನೋಡಬೇಕು ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ವತಿ ಸಮೇತನಾಗಿ ಶೃಂಗಾರದಿಂದ ಶಿವನು ಬಾರಿ ಹೊರಟನು ಅಲ್ಲಲ್ಲಿಗೆ ಫಲ ಫಲಪುಷ್ಪಗಳು ಭಕ್ತ ಜನಕ ಭಜನೆಗಳು ಹರ ಹರ ಶಿವ ಶಿವ ಎಂದು ಪೂಜನ ಮಾಡಿ ನೋಡಬೇಕು ಬಾಲಗಂಗೆ ಎಂಬರಾದಿ ಕಿರೀಟ ರತ್ನ ಕುಂಡಲಾದಿ ನೀಲ ಪಚ್ಚೆ ಬಾಹುಲಿಯೋ ಹಾರ ಪದಕವೋ ಕೋಟಿ ಸೂರ್ಯ ನಂದಗಿ ನಂದಿ ವಾಹನವೇರಿ ಬರುವ ಸಾಂಬ ಮೂರ್ತಿಯ ನೋಡಲನ್ನಿ ಪಂಚಲಿಂಗ ಸ್ತೋತ್ರವನ್ನು ಹೇಳಿ ಜನರಿಗೆ ಪಂಚಮಾಪಾತಕವು ಪರಿಹಾರವು ಸಚ್ಚಿದಾನಂದ ಮೂರ್ತಿ ಹೃದಯದಲ್ಲಿ ನೆಲೆಸಿದರೆ ಸಾಂಬ ಮೂರ್ತಿಯ ಕಟಾಕ್ಷದಿಂದ ಸೇರ್ವರು ಕೈಲಾಸಪುರವ ದೇವಾಕಾಶಿ ವಿಶ್ವೇಶ್ವರನ ಸೋಮವಾರದ ಅಭಿಷೇಕವನು ಅನ್ನಪೂರ್ಣ ಅರಿಜಿನ ಸೇವೆ ನೋಡ ಬನ್ನಿ ನೋಡುವ ಬನ್ನಿ